कुरु ಕರ್ಮ ನಿಜಂ ನಿಯತಂ निजं नियतं ಸತತಂ ಸಜ್ಜನರಿಗೆ ಉಪದೇಶ ಮಾಡೋದು ಒಂದು ದೇವರ ಸ್ತೋತ್ರವೇ ದೇವರ ಮಹಿಮೆಯನ್ನ ವರ್ಣನ ಮಾಡುವಂತೆ ದೇವರ ಉಪಾಸನ ಮಾಡು ಅಂತ ದೇವರ ಮಹಿಮೆಯನ್ನ ಹೇಳಿ ಉಪದೇಶ ಮಾಡಿ ಹೇಳೋದು ಒಂದು ದೇವರ ಸ್ತೋತ್ರವೇ ಕುರು पुंक्ष ಕರ್ಮ ನಿಜಂ ನಿಯತಂ ನಿಜಂ ನಿಯತಂ ಕರ್ಮ ಕುರು ವರ್ಣಾಶ್ರಮೋಚಿತವಾಗಿರುವಂತಹ ಏನು ನಿಯತವಾದ ಕರ್ಮ ಅದ ಆ ನಿಯತವಾದ ನಿಯತ ಅಂದ್ರೆ ಭಗವದ ಏನೇನು ನಿಯಮಗಳನ್ನು ಮಾಡಬೇಕೋ ಅದೆಲ್ಲದರಿಂದ ಸಹಿತವಾದದ್ದು ಭಗವತ್ ಪೂರ್ವಕವಾದಂತಹ ನಿಜಂ ಸ್ವವರ್ಣಾಶ್ರಮೋಚಿತವಾದಂತಹ ಕರ್ಮ ಕುರು ಮಾಡುವಾಗ ಹರಿಪಾದ ವಿನಮ್ರ ಸತತಂ ಆ ನಿಯತಮನೋದರ ವಿವರಣನೆ ಹರಿಪಾದ ವಿನಮ್ರ ಭಗವಂತನ ಪಾದಗಳಲ್ಲಿ ವಿನಮ್ರವಾದಂತಹ ಬುದ್ಧಿಯಿಂದ ಕರ್ಮಗಳನ್ನು ಮಾಡು ಮಾಡಿ ನಿಯತಂ ಭುಂಕ್ಷ್ವ ಆ ಕರ್ಮಕ್ಕೆ ನಿಯತವಾದ ಫಲ ಏನು ಉಂಟೋ ಅದನ್ನು ಭೋಗನೂ ಮಾಡು ಏನು ತಪ್ಪಿಲ್ಲ ಆದರೆ ಕರ್ಮ ಮಾಡದೇ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಪಡಬೇಡ ಆ ಭಗವಂತನ ಪಾದಗಳಲ್ಲಿ ವಿನಮ್ರವಾದ ಬುದ್ಧಿ ಇರಬೇಕು ಅಂತ ಹೇಳಿದ್ರಲ್ಲ ಆ ಬುದ್ಧಿಯಲ್ಲಿ ಏನು ಪ್ರಕಾರ ಇರಬೇಕು ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ ಅವನೇ ಸರ್ವೋತ್ತಮ ಅವನೇ ಗುರು ಅವನೇ ತಂದೆ ತಾಯಿ ಕೊನೆಗೆ ಗಮ್ಯನಾದ ವಸ್ತುವು ಅವನೇ ಎಂಬ ಭಾವನೆಯಿಂದ ನೀನು ಕರ್ಮಗಳನ್ನು ಮಾಡು